ಜಗದೀಶ್ವರ ಕುಣಿಯೆಂದು ಶ್ರೀ ಜಗದೀಶ್ವರಿ ಕುಣಿಯಂದು ಮದ್ದಳ ತಾಳ ಮೃದಂಗ ರುದ್ರವೀರ ಪಿಡಿದಿಯದು ಅಲ್ಲಿದ್ದ ಮಹಾಜನರೆಲ್ಲರೂ ಸೇರುತ್ತ ಮುದ್ದು ನಂಜುಂಡನ ಕುಣಿಸಿದರಲ್ಲ ಮುದ್ದು ನಂಜುಂಡನ ಕುಣಿಸಿದರಲ್ಲ ಕಪಿನಿ ಪತಿನಿ ಕುಣಿಯೋದು ಕಪ್ಪು ಕೊರಳ ಜೀವ ಕುಣಿಯಾದ ಕಪ್ಪನ ಕಪ್ಪಿನಂತೀರದೆ ನೆಲಬೇಕ ಅಪ್ಪನ ಜುಂಡನ ಕುಣಿತಿರಲ್ಲ ಈಶ್ವರ ಎಂದು ಜಗದೀಶ್ವರ ಎಂದು ಜಗದೀಶ್ವರ ಎಂದು ಕುಣಿತರಲ್ಲ ಅಂಬಿಕೆ ಅರಸನೆ ಕುಣಿಯೆಂದು ಸಾಂಬ ಸದಾ ಶಿವ ಮಂಡೆ ಮೇಲಿನ ಗಂಗೆ ತುಳಸದಂತೆ ಶಿವಲಿಂಗ ನಂಜುಂಡನ ಕುಣಿಸಿದರಲ್ಲ ಕುಣಿಸಿದರಲ್ಲ ಈಶ್ವರ ಕುಣಿ ಎಂದು ಕುಣಿಸಿದರಲ್ಲ ಜಗದೀಶ್ವರ ಕುಣಿಯದು ಕುಣಿಸಿದರಲ್ಲ